ವಿಶ್ವರೂಪ ದರ್ಶನ ಭಗವದ್ಗೀತೆಯಲ್ಲಿ ಮುಂದೆ ಬರತಕ್ಕ ಭೀಷ್ಮ ಪರ್ವಾರಂಭದ ವಿಶ್ವರೂಪ ದರ್ಶನಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸವಿತ್ತು ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿದಾಗ ಕಣ್ಣಿಂದ ಕಂಡವರು ದ್ರೋಣ ಭೀಷ್ಮ ವಿದುರ ಸಂಜಯ ಮತ್ತು ಆಶ್ಚರ್ಯ ಧೃತರಾಷ್ಟ್ರನಿಗೂ ಕಣ್ಣುಗಳನ್ನು ಕೊಟ್ಟ ಭಗವಂತ ದಿವ್ಯದೃಷ್ಟಿಯನ್ನಿದ್ದ ಅಲ್ಲಿ ಕಂಡದ್ದೇನು ಅಂಗುಷ್ಟ ಮಾತ್ರ ಸ್ಥಿತಶಾಹ ಮುಮುಷುಹು ಪಾವಕಾರ್ಚಿಷಃ ಒಂದು ಹೆಬ್ಬೆರಳಿನ ಗಾತ್ರದಲ್ಲಿ ಕಾಣ್ತಾ ಇದ್ದಾರೆ ಸಕಲ ದೇವತೆಗಳು ಭಗವಂತನ ರೋಮ್ ರೋಮ್ ಕೋಪದಲ್ಲಿ ತೂಗಾಡ್ತಾ ಇದ್ದಾರೆ ತಸ್ಯ ಬ್ರಹ್ಮ ಲಲಾಟಸ್ಥ ಕೃಷ್ಣನ ಹಣೆಯಲ್ಲಿ ಬ್ರಹ್ಮನು ರುದ್ರೋ ವಕ್ಷಸಿ ಚಾಭವತ್ ಎದೆಯಲ್ಲಿ ರುದ್ರನು ಲೋಕಪಾಲ ಭುಜೇಶ್ವಾಸನ್ನೇ ಸಾವಿರ ಸಾವಿರ ತೋಳುಗಳಲ್ಲಿ ಲೋಕಪಾಲರು ದಿಕ್ಪಾಲಕರು ಆದಿತ್ಯರು ವಸುಗಳು ಮರುತ್ತುಗಳು ವಿಶ್ವೇ ದೇವತೆಗಳು ಗಂಧರ್ವರು ಉರಗರು ರಾಕ್ಷಸರು ಪ್ರಾದುರಾಸ್ತಾಂ ತಥಾ ದೋರ್ಭ್ಯಾಂ ಸಂಕರ್ಷಣ ಪರಮಾಶ್ಚರ್ಯ ಬಲತೋಳಿನಲ್ಲಿ ಸಂಕರ್ಷಣ ಬಲರಾಮ ಎಡತೋಳಿನಲ್ಲಿ ಅರ್ಜುನ ಕಾಣಿಸ್ತಾ ಇದ್ದಾನೆ ದಕ್ಷಿಣೇತಾರ್ಜುನೋ ಧನ್ವಿ ಹರಿರಾಮಶ್ಚ ಸವ್ಯತಃ ನೆಮೀಲಯಂತನೇ ತ್ರಾಣಿ ಸಭೆಯಲ್ಲಿ ಇದ್ದವರು ಉಳಿದವರೆಲ್ಲ ಕಣ್ಣು ಮುಚ್ಕೊಂಡ್ಬಿಟ್ರು ಆ ತೇಜಸ್ ನೋಡೋಕ್ಕಾಗಲಿಲ್ಲ ಆಮೇಲೆ ಧೃತರಾಷ್ಟ್ರ ಒಂದು ಆಶ್ಚರ್ಯವನ್ನು ಮಾಡ್ತಾನೆ ಕೃಷ್ಣ ಸ್ತುತಿಯನ್ನು ಮಾಡ್ತಾನೆ ಈ ಸ್ತುತಿಗೆ ಏನರ್ಥ ಮಾಡುವ ನ್ಯಾಯವನ್ನೇ ಮಾಡುವುದು ಸ್ತೋತ್ರವನ್ನು ಮಾಡುವುದು ಹೋಮ ಹವನ ಯಜ್ಞ ಯಾಗ ಮಾಡಿಸುವುದು ಮಾಡಬಾರದ ರಾಜಕಾರಣಗಳನ್ನೇ ಮಾಡುವುದು ಎಷ್ಟೋ ಜನ ಈ ಕೆಲಸ ಮಾಡ್ತಾರೆ ನೋಡಿ ಈ ಪೂಜೆಗೆ ಅರ್ಥವಿಲ್ಲ ನಿಷ್ಠೆಗೆ ಅರ್ಥವಿಲ್ಲ ತ್ವಮೇವ ಪುಂಡರೀಕಾಕ್ಷ ಸರ್ವಸ್ಯ ಜಗತೋ ಹಿತಃ ತಸ್ಮಾತ್ವ ಯಾದವಶ್ರೇಷ್ಠ ಪ್ರಸಾದಂ ಭಗವನ್ ಭಗವನ್ಮಮ ನೇತ್ರಾಣಾಮಂತರ್ಧಾನಂ ಋಣೇ ಪುನಃ ಒಂದು ಪ್ರಾರ್ಥನೆಯಿಂದ ಏನು ನನ್ನ ಕಣ್ಣನ್ನು ಮತ್ತೆ ಕುರುಡು ಮಾಡು ಅಂತ ಕೇಳಿದ ಅದೇ ಒಗ್ಗಿತ್ತು ಅವನಿಗೆ ಕಣ್ಣಿಂದ ನೋಡಲಾರೆ ನನಗೆ ಇದು ಸಾಕು ಸಾಕು ಎಂಬುದಾಗಿ ಅವನು ಸ್ತೋತ್ರ ಮಾಡ್ತಾನೆ ಈ ಕಡೆಯಲ್ಲಿ ಕೃಷ್ಣ ಸಭೆಯಿಂದ ನಿರ್ಗಮಿಸಿಬಿಟ್ಟ ಮಲಗಿದ್ದವರು ಎದ್ದರು ಕಣ್ಣು ಮುಚ್ಚಿದ್ದವರು ಎದ್ದರು ಒಬ್ಬರೊಬ್ಬರಿಗೆ ನೋಡ್ತಾರೆ ಏನಾಗಿದೆ ಅಂದರೆ ಪರಸ್ಪರ ಒಬ್ಬರೊಬ್ಬರನ್ನ ಕಟ್ಟಿ ಹಾಕಿಕೊಂಡಿದ್ದಾರೆ ದುಶಾಸನ ದುರ್ಯೋಧನ ದುರ್ಯೋಧನ ಕರ್ಣ ಕರ್ಣ ಇನ್ನೊಬ್ಬ ಆ ಸಭೆ ಪೂರ್ತಿ ಜಾತಕ್ಕೆ ಹಾಗಾಯಿತು ಅಂದರೆ ಸರ್ವಂ ಕೃಷ್ಣಮಯಂ ಜಗತಿ ಸರ್ವಂ ವಿಷ್ಣುಮಯಂ ಜಗತಿ ತಾನೆಲ್ಲ ಕಡೆ ಇದ್ದೇನೆ ಅನ್ನೋದನ್ನು ಇದೊಂದು ವಿಚಿತ್ರವಾದ ರೀಕ್ಷೆಯಲ್ಲಿ ತೋರಿಸಿಕೊಟ್ಟ ಕೃಷ್ಣ ಸಭೆಯಿಂದ ಹೊರಟ ರಾಯಭಾರ ಮುರಿದುವಿತ್ತು ಕೃಷ್ಣ ಸಂಧಾನ ಭಾಗ ಆಗಿ ಹೋಯಿತು ಇದರ ಒಳಗಡೆ ಅರ್ಥವನ್ನು ಎಷ್ಟು ವಿವರಿಸಿದರೂ ಕಡಿಮೆಯೇ ಸಂಧಾನ ಎಲ್ಲ ಕಾಲದಲ್ಲಿಯೂ ಫಲಕಾರಿಯಾಗಬೇಕಂತಿಲ್ಲ ಇಬ್ಬರು ವಿವೇಕಿಗಳಲ್ಲಿ ಆದರೆ ಸಂಧಾನಕ್ಕೆ ಅರ್ಥ ಇಬ್ಬರು ಮೊಂಡರಲ್ಲಿ ಆದರೆ ಬರೀ ನಾಟಕವಾಗುತ್ತೆ ನಮ್ಮ ನೆರೆ ರಾಷ್ಟ್ರವೊಂದರ ಜೊತೆ ಅರವತ್ತೆರಡು ವರ್ಷದಿಂದ ಸಂಧಾನ ಮಾಡ್ತಿದ್ದೇವೆ ಶಾಂತಿಗೋಸ್ಕರ ಶಾಂತಿ ಇಲ್ಲ ಅವರು ಕುಯುಕ್ತಿಗಳನ್ನೇ ಮಾಡ್ತಾರೆ ಅಂಥವ್ರ ಜೊತೆ ಸಂಧಾನ ಪ್ರಯೋಜನವಿಲ್ಲ ಅಂತ ಮಹಾಭಾರತ ಹೇಳಿ ಐದು ಸಾವಿರ ವರ್ಷವಾಯಿತು ಕೃಷ್ಣ ಎಲ್ಲಿಗೆ ಹೋದ ಕುಂತಿ ಇಳ್ಕೊಂಡಿದ್ಲಲ್ಲ ಬಿದುರ್ನ ಮನೆಗೆ ಬಂದು ಅಲ್ಲಿ ಕುಂತಿಯನ್ನು ಕಂಡ ಗಂಟು ಮೂಟೆ ಕಟ್ಟಿ ಹೊರಡಬೇಕು ಕುಂತಿ ಕೇಳಿದಳು ಏನಾಯಿತು ಕೃಷ್ಣ ನೀ ಹೋಗಿದ್ದೀಯಲ್ಲ ಏನು ಹೋಗಿದ್ದಾಯಿತು ಏನಾಗ್ತದಮ್ಮ ಗೊತ್ತೇ ಇತ್ತಲ್ಲ ಅವರೇ ನನ್ನ ಮಾತು ಕೇಳ್ತಾರಿಯೇ ನಾ ಹೇಳೋದನ್ನು ಹೇಳಬೇಕು ಮಾಡೋ ಕರ್ತವ್ಯ ಮಾಡಬೇಕು ಕೊನೆ ಕರ್ತವ್ಯ ಔಷಧಿ ಕೊಡೋದು ವೈದ್ಯನ ಕರ್ತವ್ಯ ರೋಗಿ ಸಾಯ್ತಾನೆ ಅಂತ ಗೊತ್ತಿರುತ್ತೆ ಕೊನೆಗಳಿಗೆ ಇಲ್ಲಿ ಒಂದು ಇಂಜೆಕ್ಷನ್ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಚಿಕಿತ್ಸೆಯನ್ನು ಮಾಡ್ತಾರೆ ಅದು ಮನುಷ್ಯ ಪ್ರಯತ್ನ ಮರ್ತ್ಯಾವತಾರವಾದ್ದರಿಂದ ಮನುಷ್ಯರು ಹೇಗೆ ನಡ್ಕೋಬೇಕು ಅನ್ನೋ ಕೃಷ್ಣ ತೋರಿಸಿದ ನಾನು ಹೋಗಿ ಬರ್ತೇನೆ ಸೋದರತೆ ಎಂಬುದಾಗಿ ಕುಂತಿ ಕಾಲಿಗೆ ನಮಸ್ಕಾರ ಮಾಡಲಾಗಿ ಅವಳು ಕೃಷ್ಣನನ್ನು ಹಿಡಿದ ಮೇಲೆ ಕೆತ್ತಾರೆ ಅದಾದ ಮೇಲೆ ಕೃಷ್ಣ ಕೇಳಿದ ಸರಿ ನಾನು ನಿನ್ನ ಮಕ್ಕಳಿಗೆ ಏನು ಸಂದೇಶ ಹೇಳಬೇಕು ಐದು ಪಾಂಡವರು ನೀನಾರು ಹೇಳೋದಿದೆಯಾ ಕೊನೆಯ ಮಾತು ಅದಕ್ಕೆ ಕುಂತಿ ಹೇಳಿದಳು ಹಿಂದೆ ಮುಜುಕುಂದನೆಂಬ ದೊರೆಯಿದ್ದ ಇಕ್ಷ್ವಾಕು ವಂಶದವನು ಇಕ್ಷ್ವಾಕು ಪುತ್ರ ಅವನಿಗೆ ತ್ರೇತಾಯುಗದಲ್ಲಿ ದೇವತೆಗಳ ಜೊತೆಗೆ ನಿಂತು ಅಸುರರ ವಿರುದ್ಧ ಯುದ್ಧ ಮಾಡಿದಾಗ ಆ ಯುದ್ಧದಲ್ಲಿ ಗೆಲುವು ಉಂಟಾದರೂ ಬಹಳಷ್ಟು ಆಯಾಸವಾಗಿ ಆಯಾಸದಿಂದ ಸೋತು ಬಳಲಿದ್ದಾಗ ದೇವತೆಗಳು ಕೇಳಿದರು ಭೂಮಿಯೆಲ್ಲ ನಿನಗೆ ಕೊಟ್ಬಿಡ್ತೇವೆ ನೀನು ತುಂಬ ಸತ್ಯವಂತ ಆಗ ಅವನು ಹೇಳಿದ್ದು ಇನ್ನೊಬ್ಬರು ಕೊಟ್ಟು ದಾನವಾಗಿ ಬಂದ ಭೂಮಿ ನನಗೆ ಬೇಡ ನಾನು ಬಾಹುಬಲದಿಂದಲೇ ಗೆದ್ದಾಳ್ತೇನೆ ಏನು ಹೇಳಿದನೋ ನನ್ನ ಮಗ ಧರ್ಮರಾಜನಿಗೆ ಈ ಮಾತನ್ನೇ ಹೇಳು ಮಗು ಭಿಕ್ಷೆ ಎತ್ತು ಬೇಡ ಧೈರ್ಯದಿಂದ ಸಂಪಾದನೆ ಮಾಡಿ ರಾಜ್ಯವನ್ನಾಳು ಅಂತ ಅದಾದ ಮೇಲೆ ವಿದುಲೋಪಾಖ್ಯಾನ ವಿದುಲಾ ಅಂತ ಒಬ್ಬಳು ವಿಧವೆ ರಾಜಕುಮಾರಿ ಇದ್ದಳು ಒಬ್ಬ ಸಿಂಧು ರಾಜಪುತ್ರ ಅವಳು ಸಿಂಧೂ ರಾಜ್ಯದ ರಾಣಿ ಅವಳ ಮಗನ ಹೆಸರು ಸಂಜಯ ಅಂತ ಏನಾಯಿತು ಸೇನೆ ಬಲ ಹಣ ಮಿತ್ರ ಏನೂ ಇಲ್ಲದೆ ಈ ಸಂಜಯ ರಾಜ್ಯವನ್ನು ಗೆಲ್ಲಬೇಕಾದ ಪ್ರಸಂಗ ಉಂಟಾಯಿತು ಇವನ ತಂದೆಯನ್ನು ಮೋಸದಿಂದ ಶತ್ರುಗಳು ಕೊಂದು ಹಾಕಿಬಿಟ್ರು ತಾಯಿ ಮಗ ಕಾಡು ಸೇರಿಕೊಂಡ್ರು ಮಗನನ್ನು ಜೋಪಾನ ಮಾಡಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ ಮೇಲೆ ನೋಡಪ್ಪ ನಿನ್ನ ತಂದೆಯನ್ನು ಕೊಂದು ಹಾಕಿಬಿಟ್ರು ನಮ್ಮ ರಾಜ್ಯ ನಾವು ಪಡ್ಕೋಬೇಕು ಅಂದಾಗ ಆ ಮಗು ಹೇಳಿದ ನಮಗೆ ಕಾಡೇ ಒಗ್ಗಿದೆ ಚೆನ್ನಾಗಿದೆ ರಾಜ್ಯವೂ ಬೇಡ ಕೋಶವೂ ಬೇಡ ಮುಸುಳಿ ಹೇಳಿದ್ಲು ಲೇ ಕ್ಷತ್ರಿಯ ಪುತ್ರನಾಗಿದ್ದೆ ನೀನು ಹೀಗೆಲ್ಲ ಹೇಳಬಾರ್ದು ಆ ಹುಡುಗ ಹೇಳಿದ ಸನ್ನಿಗೆ ಸೈನ್ಯ ಇಲ್ಲ ಬಲ ಇಲ್ಲ ಹಣ ಇಲ್ಲ ಮಿತ್ರ ಇಲ್ಲ ಏನು ಮಾಡಲಿ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾಳೆ ಉತ್ಥಾನವೆಂಬುದು ದೊರೆಯ ಸರ್ವಕರ್ತವ್ಯ ಇದು ಈ ಉಪವಾಖ್ಯಾನಕ್ಕೆ ತುಂಬ ಅರ್ಥವಿದೆ ಉತ್ಥಾನ ಅಂದರೆ ವಿಜಿಲ್ ಅಂತ ಒಂದು ರಾಷ್ಟ್ರ ಜಾಗೃತಿ ಆಗೋ ಯಾತ್ರಿಂದ ಜಾಗೃತಿ ಯುಕ್ತತೆ ಭೂತಿಯಲ್ಲಿ ಭರವಸೆ ಭವಿಷ್ಯದಲ್ಲಿ ವಿಶ್ವಾಸ ದೈವ ಭಕ್ತರಲ್ಲಿ ಪೂಜೆ ಈಶ್ವರನಲ್ಲಿ ಭಕ್ತಿ ಈ ಏಳು ಗುಣ ಇದ್ದರೆ ಯಾವನು ಯುದ್ಧದಲ್ಲಿ ಗೆಲ್ಲಬಹುದು vigil preparedness propriety self confidence faith in the future respect for the pious ಇವೆಲ್ಲ ಇಂಗ್ಲೀಷಲ್ಲಿ ಹೇಳ್ಬೋದು ನೋಡಿ ಒಂದು ಸಣ್ಣ ಉಪಾಖ್ಯಾನ ಅದರಲ್ಲಿ ಇಷ್ಟೆಲ್ಲ ಅಡಗಿವೆ ಆದ್ದರಿಂದ ಮಗು ನೀನು ಖಂಡಿತವಾಗಿ ಪ್ರಯತ್ನ ಮಾಡು ಪ್ರಯತ್ನ ಮಾಡದೆ ಎದುರಾಗೋದಿಲ್ಲ ಅಂಥೇಳಿ ಅವನನ್ನು ಹುರಿದುಂಬಿಸಲಾಗಿ ಅವನು ಮಹಾವೀರನಾಗಿ ಯುದ್ಧದಲ್ಲಿ ಅವನ ಕಡೆಯೇ ಸೈನಿಕರು ಬಂದು ಸೇರಿಕೊಂಡಿದ್ದರಿಂದ ಶತ್ರುಗಳನ್ನು ಸೋಲಿಸಿ ತನ್ನ ತಂದ್ರ ರಾಜ್ಯವನ್ನು ಪಡ್ಕೊಂಡ ಧರ್ಮರಾಜ ನೀನು ಹೇಗಾಗಬೇಕು ಅಂತ ಹೇಳು ನಿನ್ನಲ್ಲಿ ಬೇಕಾದಷ್ಟು ಶಾಸ್ತ್ರಜ್ಞಾನವಿದೆ ಆದರೆ ನೀನು ಬುದ್ಧಿವಂತನಲ್ಲ ಯಾಕೆ ಬುದ್ಧಿವಂತ ಹಗಲೆಲ್ಲ ಶಾಂತಿ ಶಾಂತಿ ಶಾಂತಿ ಅಂತ ಒಂದೇ ಹೇಳ್ತೀಯೇ ಶ್ರೋತ್ರಿಯಸ್ಯೇವತೆ ರಾಯನ್ ಒಬ್ಬ ಶ್ರೋತ್ರಿಯ ಶ್ರೋತ್ರಿಯ ಅಂದರೆ ವೇದವನ್ನು ಉರು ಅವನು ಉರು ಹಚ್ಚಿದವನಿಗೆ ಏನಾಗುತ್ತೆ ಅಂದರೆ ಶಬ್ದದ ಉರು ಹಚ್ಚುವುದರಲ್ಲಿ ಬುದ್ಧಿ ಇರ್ತದೆಯೇ ಹೊರತು ಅರ್ಥದ ಮೇಲೆ ಜ್ಞಾನ ಆಗಿರೋದಿಲ್ಲವೋ ನೀ ಗಿಣಿ ಪಾಠವನ್ನು ಮಾಡಿದ್ದೀಯೇ ಆದ್ದರಿಂದ ನಿನಗೆ ಕ್ರಿಯಾಶಕ್ತಿ ಕಡಿಮೆಯಾಗಿದೆ ಆದ್ದರಿಂದ ಈಗ ನೀನು ರಾಜ್ಯವನ್ನು ಗೆದ್ದೇ ತೀರಬೇಕು ಉತ್ಥಾತವ್ಯಂ ಜಾಗೃತವ್ಯಂ ಯೋಕ್ತವ್ಯಂ ಭೂತಿ ಕರ್ಮಸು ಭವಿಷ್ಯತೀತಿ ಕೃತ್ವ ಮಂಗಳಾನಿ ಪುರಸ್ಕೃತ್ಯ ಬ್ರಾಹ್ಮಣಾಂಶ ಈಶ್ವರೈ ಸಹ ಪ್ರಾಜ್ಞ ನೃಪತೆ ರಾಶು ವೃದ್ಧಿರ್ಭವತಿ ಪುತ್ರಕ ಆ ರಾಣಿ ಹೇಳ್ತಾಳೆ ಈ ಮಾತನ್ನು ಮಹಾಭಾರತದ ರಾಜನೀತಿ ಸಾರವೆಲ್ಲ ಇದರಲ್ಲಿ ಕೂತ್ಕೊಂಡಿದೆ ಆದ್ದರಿಂದ ನೀನು ಕ್ಷತ್ರಿಯ ಪುತ್ರನಾಗಿದ್ದೆ ಪಾಂಡುವಿಗೆ ತಕ್ಕ ಮಗನಾಗಬೇಕು ಭೀಮನಿಗೆ ಏನು ಹೇಳ್ತೀಯೇ ಭೀಮ ಇಷ್ಟು ವರ್ಷದ ನಿನ್ನ ಕೋಪ ಏನಿದೆಯೋ ಅದನ್ನು ತೋರಿಸೋ ಕಾಲ ಬಂತು ಅಂತ ಹೇಳು ಅರ್ಜುನ ನೀನು ನಿನ್ನ ತಾಯಿಯ ಸರಿಯನ್ನು ಬಿಡಿಸೋ ಕಾಲ ಬಂತು ಅಂತ ಹೇಳು ನಕುಲ ಸಹದೇವರೇ ತಂದೆಯರನ್ನು ತೀರಿಸಬೇಕು ಅಂತ ಎಲ್ಲರಿಗೂ ಸಂದೇಶವನ್ನು ಕೊಟ್ಟಳು ಆಮೇಲೆ ಕೃಷ್ಣ ಸಂತೋಷವಾಗಿ ಸೋದರತೆ ಆಶೀರ್ವಾದವನ್ನು ಪಡ್ಕೊಂಡು ಹೊರಟ ಹೊರಟವನೇ ಅರ್ಧ ದಾರಿಯಲ್ಲಿ ಒಂದು ಕ್ಷಣ ನಿಂತ ಇನ್ನೊಂದು ಕೆಲಸ ಬಾಕಿ ಇದೆ ಮಾಡಿಬಿಡೋಣ ಅಂತ ನೇರವಾಗಿ ಕರ್ಣ ಇದ್ದ ಜಾಗಕ್ಕೆ ಹೋಗಿ ಕರ್ಣನ ಕರೆದ ಕರ್ಣನಿಗೆ ಆಶ್ಚರ್ಯವಾಯಿತು ಈ ಪ್ರಸಂಗವನ್ನು ಕುಮಾರವ್ಯಾಸ ಕನ್ನಡದಲ್ಲಿ ತಿರುವುಮುರುವಾಗಿ ಮಾಡಿದ್ದಾನೆ ಮೂರು ಭಾರತದಲ್ಲಿರುವುದೇ ಒಂದು ಕುಮಾರ ವ್ಯಾಸ ಮಾಡಿರುವುದೇ ಒಂದು ಅದಕ್ಕೆ ಏನು ಪ್ರೇರಣೆಯೋ ಏನು ಕಾರಣ ನಮ್ಗೆ ಗೊತ್ತಿಲ್ಲ ಕರ್ನಾಟಕದ ಜನ ಕರ್ಣನ ಕಡೆಗೆ ಅಯ್ಯೋ ಪಾಪ ಅನ್ನೋ ಅತಿಯಾದ ಕರುಣೆಯನ್ನು ತೋರಿಸುವುದಕ್ಕೆ ಅವನಿಗೆ ಅನ್ಯಾಯವಾಗಿದೆ ಎನ್ನುವ ರೀತಿಯಲ್ಲಿ ಪಂಪರನ್ನಾದಿಗಳೇನು ಚಿತ್ರಣ ಮಾಡಿದ್ದಾರೆ ಕುಮಾರ ವ್ಯಾಸನು ಅದೇ ಹಾದಿ ಹಿಡಿದಿದ್ದಾನೆ ಮೂಲದಲ್ಲಿ ಮಹಾದುಷ್ಟ ಕರ್ಣ ನಿಜವಾದ ಕರ್ಣ ವ್ಯಾಸರು ನೋಡಿದವನು ಉಳಿದವರು ಫೋರ್ ಕಾರಣಗಳು ನಾನು ಲೇಖನದಲ್ಲಿ ಬರೆದು ತೋರಿಸಿದ್ದೇನೆ ಆದ್ದರಿಂದ ಮೂಲ ಗ್ರಂಥ ಏನಿದೆ ಅದನ್ನು ನೋಡೋಣ ಕರ್ಣನಿಗೆ ಆಶ್ಚರ್ಯವಾಯಿತು ಇಲ್ಲಿ ಅಂತ ಕರೆದ ತನ್ನ ಮನೆ ಕೃಷ್ಣ ಅವನ ನಿರೀಕ್ಷೆ ಇರಲಿಲ್ಲ ಏನು ಅಂತ ಕೇಳಿದ ಸ್ವಲ್ಪ ಮಾತಾಡೋದಿದೆ ಬಾ ಅಂತ ತನ್ನ ರಥದಲ್ಲಿ ಕೂರಿಸಿಕೊಂಡು ಗಂಗಾ ದಳದ ತನಕ ಬಂದ ಅಲ್ಲಿ ಒಂದು ಕಡೆ ರಥವನ್ನು ನಿಲ್ಲಿಸಿ ಏಕಾಂತವಾಗಿ ಕೃಷ್ಣ ಅವನಿಗೆ ಹೇಳ್ತಾ ಇದ್ದಾನೆ ನೋಡೋ ಉಪಾಸಿತಾಸ್ತೆ ರಾಧೇಯ ಬ್ರಾಹ್ಮಣ ವೇದ ಪಾರಗ ಕರ್ಣನಿಗೆ ಬ್ರಾಹ್ಮಣರಲ್ಲಿ ದ್ವೇಷವಿತ್ತು ಅದನ್ನು ವಿರಾಟ ಪರ್ವದ ಕಥೆಯಲ್ಲಿ ನೋಡಿದ್ದೆ ಆದರೆ ಯಾರು ಕೆಟ್ಟ ಬ್ರಾಹ್ಮಣರು ಭಿಕ್ಷೆ ಎತ್ತುವರು ಅವರಿಗೆ ಭಿಕ್ಷೆ ಕೊಡ್ತಿದ್ದನಾದ್ದರಿಂದ ಬ್ರಾಹ್ಮಣ ಪ್ರತಿಪೂಜಕ ದಾನಶೂರ ಅಂತ ಒಂದು ಹೆಸರಿತ್ತು ರಾಷ್ಟ್ರಭಕ್ತಿ ಇಲ್ಲದೆ ಇದ್ದವನು ದೇಶದ್ರೋಹಿಗಳಿಗೆ ಪ್ರೋತ್ಸಾಹ ಕೊಡುವನು ಗತಿಗಟ್ಟೆ ಇಬ್ಬರು ಬ್ರಾಹ್ಮಣರಿಗೆ ಹತ್ತು ಸಾವಿರ ರೂಪಾಯಿ ಕೊಡೋದ್ರಿಂದ ಬ್ರಾಹ್ಮಣ ಭಕ್ತಿ ಅಂತ ಆಗೋದಿಲ್ಲ ಅದು ನಮ್ಮ ಒಬ್ಬ ವ್ಯಕ್ತಿಯ ಒಟ್ಟಾರೆ ಜೀವನವನ್ನು ನಾವು ತೂಕ ಹಾಕುವಾಗ ಒಂದು ಎಳೆ ತಗೊಂಡು ಒಂದು ಕ್ರಿಯೆಯಿಂದ ಅವನನ್ನು ನಾವು ನಿರೂಪಣೆ ಮಾಡೋಕೆ ಬರೋದಿಲ್ಲ ಆದರೆ ಕೃಷ್ಣ ಉಬ್ಬಿಸ್ತಾ ಇದ್ದಾನೆ ವೇದ ಓದಿದ್ದೀಯೇ ಬ್ರಾಹ್ಮಣರನ್ನು ಗೌರವಿಸಿದ್ದೀಯೇ ತತ್ವಾರ್ಥಗಳನ್ನು ತಿಳ್ಕೊಂಡಿದ್ದೀಯೇ ಈಗ ಇನ್ನೊಂದು ವಿಷಯವನ್ನು ಹೇಳ್ತೇನೆ गूढारं ಪಿತರಂ तस्य प्राहुः शास्त्रविदो जनाः कानीनश्च ಸಹೋಢಶ್ಚ ಕನ್ಯಾಯಾಂ ಯಶ್ಚ ಜಾಯತೆ ಒಬ್ಬ ಹೆಣ್ಣು ಮಗಳು ಕನ್ಯೆಯಾಗಿದ್ದಾಗ ಅವಳಲ್ಲಿ ಹುಟ್ಟಿದ ಮೇಲೆ ಒಬ್ಬ ಮಗ ಮದುವೆಯಾದ ಮೇಲೆ ಹುಟ್ಟಿದ ಮಗ ಕನ್ಯಾವಸ್ಥೆಯಲ್ಲಿ ಹುಟ್ಟಿದ ಮಗ ಇವು ಮೂವರು ಕನ್ಯೆಗೆ ಮಾತ್ರ ಮಕ್ಕಳಲ್ಲ ಗಂಡನಿಗೂ ಮಕ್ಕಳು ಕನ್ಯಾವಸ್ಥೆಯಲ್ಲಿ ಕುಂತಿ ಸೂರ್ಯನಿಂದ ಕರ್ಣನನ್ನು ಹಡೆದಳು ಪಾಂಡುವಿನ ಮದುವೆ ಆಗಿದ್ದು ಆಮೇಲೆ ಮದುವೆ ಆಗೋಕೆ ಮುಂಚೆಯೇ ಮಗು ಅದು ಬೇರೆ ಪುರುಷನಿಂದ ದೈವ ಪುರುಷನಿಂದ ಹಾಗಿದ್ದರೆ ಕರ್ಣ ಯಾರ ಮಗ ಸೂರ್ಯನ ಮಗ ಅಂತ ಕೋರ್ಟಲ್ಲಿ ಕೋರ್ಟ್ ಸಾಕ್ಷಿ ಹೇಳೋಕೆ ಬರೋದಿಲ್ಲ ಧರ್ಮಶಾಸ್ತ್ರ ಹೇಳ್ತದೆ ಮುಂದೆ ಮದುವೆಯಾಗಲಿರುವ ಗಂಡನಿಗೆ ಇವನನ್ನು ಮಗ ಎಂಬುದಾಗಿ ಪಾಂಡುಪುತ್ರ ಅಂತ ಹೇಳುವುದು ಧರ್ಮಶಾಸ್ತ್ರಕ್ಕೆ ಬದ್ಧವಾಗಿದೆ ಆದ್ದರಿಂದ ನೀನು ಧರ್ಮತಃ ಪಾಂಡೋಹ ಪುತ್ರೋಸಿ ಧರ್ಮತಃ ನೀನು ಪಾಂಡುಪುತ್ರ ಈಗ ನೋಡು ದುರ್ಯೋಧನನಿಗೆ ಬುದ್ಧಿ ಹೇಳಿದೆ ಅವನು ಕೇಳಲಿಲ್ಲ ಅವನು ನಿನ್ನಲ್ಲಿ ಪ್ರಾಣ ಇಟ್ಟಿದ್ದಾನೆ ನೀನು ಅವನಿಗೆ ಪ್ರಾಣ ಸಹ ನಿನ್ನ ಸ್ನೇಹಿತ ಉಳಿಬೇಕಾದರೆ ನಿನಗಿರುವುದು ಒಂದೇ ದಾರಿ ನಾನು ನಿನ್ನನ್ನು ಪಾಂಡುಪುತ್ರ ಅಂತ ಪ್ರಕಟ ಮಾಡಿಬಿಡ್ತೇನೆ ಸಭೆಯಲ್ಲಿ ಕುಂತಿ ಮಗ ಅಂತ ಎಲ್ಲ ನಂಬುವಂತೆ ಮಾಡ್ತೇನೆ ಒಪ್ಪಿಕೊಂಡ್ರೆ ನೀನೇ ಪಟ್ಟಾಭಿಷೇಕವನ್ನು ಮಾಡಿಕೊ ನಾನೇ ಕೈಯಿಂದ ಪಟ್ಟಾಭಿಷೇಕ ಮಾಡ್ತೇನೆ ಕೌರವ ಪಾಂಡವರ ಹಾಗೆತನ ಮುಗಿದು ಹೋಗಲಿ ಪಾಂಡವರು ನಿನ್ನನ್ನು ಸೇವೆ ಮಾಡುವಂತೆ ಮಾಡ್ತೇನೆ ಒಂದು ಕಡೆಯಲ್ಲಿ ದುರ್ಯೋಧನಂತೂ ನಿನ್ನಲ್ಲಿ ಪ್ರೀತಿ ಇಟ್ಟಿರೋದರಿಂದ ನಿನಗೆ ಪಟ್ಟಾಭಿಷೇಕ ಅಂದರೆ ಅವನು ಚಕಾರ ಎತ್ತುವಂತಿಲ್ಲ ಗಲಾಟೆ ಮಾಡುವಂತಿಲ್ಲ ಜಗಳ ಪರಿಹಾರವಾಗಿ ಹೋಗ್ತದೆ ನೋಡು ಎರಡೂ ಪಕ್ಷದಲ್ಲಿ ನೀನು ತುಂಬ ದೊಡ್ಡವನಾಗಿದ್ದೀಯೇ ಪಿತೃಪಕ್ಷ ಜತೆ ಪಾರ್ಥ ಮಾತೃಪಕ್ಷೇ ಚವೃಷ್ಣಯ ತಾಯಿ ಕಡೆ ನಾವು ಯಾದವರು ತಂದೆ ಕಡೆಯಲ್ಲಿ ಕುರುವಂಶದವರುಗಳು ನೀನು ಸೂತ ಪುತ್ರ ಅಲ್ಲ ಈ ಕಥೆ ಭಾಳ ಹಳೆಯದು ಅಂತ ಕೃಷ್ಣ ಅವನಿಗೆ ಇದು ಪ್ರಲೋಭನೆ ಮಾಡಿದ ಅಂತ ಕೆಲವರು ಹೇಳ್ತಾರೆ ಪ್ರಲೋಭನೆ ಎಲ್ಲ ಇದ್ದದ್ದನ್ನು ಹೇಳಿದ ಸತ್ಯವನ್ನು ಸಕಾಲದಲ್ಲಿ ಹೇಳಿದ ವ್ಯಾಸ ಏನು ಮಾಡಿದ್ದಾನೆ ತಾನು ಕುಂತಿ ಮಗ ಅಂತ ತನಗೆ ಗೊತ್ತಿಲ್ಲದೆಯೇ ಇತ್ತೆಂತಲೂ ತನ್ನ ಕುಲವನ್ನು ಕೃಷ್ಣ ಹೇಳಿ ತನ್ನನ್ನು ಕೊಂದನೆಂಬುದಾಗಿಯೂ ಕುಲಹವನರ್ಹಿ ಕೊಂದ ಅಯ್ಯೋ ನಾನೇನು ಮಾಡಲಿ ಕೊನೆ ಗಳಿಗೆಯಲ್ಲಿ ಬಾಂಬ್ ಹಾಕಿಬಿಟ್ಟಲ್ಲ ನನ್ನ ಉತ್ಸಾಹ ಹೋಯ್ತಲ್ಲ ನನ್ನ ನಂಬ್ಕೊಂಡಿದ್ದಲ್ಲ ದುರ್ಯೋಧನ ಅಯ್ಯೋ ಅವನಿಗೆ ಹ್ಯಾಕ್ ದ್ರೋಹ ಮಾಡಲಿ ಅಂತ ಗುಳೋ ಅಂತ ಅಳುವಂತೆ ಒಂದು ಚಿತ್ರವನ್ನು ಕೊಡ್ತಾನೆ ಇದು ಅಬದ್ಧವಾದದ್ದು ಮೂಲಕ್ಕೆ ವಿರುದ್ಧ ಮೂಲದಲ್ಲೇನು ಹೇಳ್ತಾನೆ ಕಾರಣ ಕೃಷ್ಣ ಹೇಳಿದ ಮಾತಿಗೆ ಅಭಿಜಾನಾಮಿ ಪಾಂಡೋ ಪುತ್ರೋಸ್ಮಿ ಧರ್ಮತಃ ನಾನು ಕುಂತಿ ಮಗ ಅನ್ನೋದು ನನಗೆ ಗೊತ್ತು ಅಂದ ಅನೇಕರಿಗೆ ಗೊತ್ತೇ ಇಲ್ಲ ಮೂಲ ಭಾರತ ಈ ಉದ್ಯೋಗ ಪರ್ವದ ಸಂದರ್ಭ ನಡೆಯುವ ಹೊತ್ತಿಗೆ ಕರ್ಣನಿಗೆ ತಾನು ಕುಂತಿಯ ಮಗ ಅನ್ನುವುದು ಗೊತ್ತಿದೆ ಯಾರಿಂದ ಗೊತ್ತಿದೆ ಇದನ್ನು ನಿರ್ವಹಣೆ ಮಾಡುವುದು ಸ್ವಲ್ಪ ಕಷ್ಟ ಆದರೆ ಹಿಂದೆ ಮುಂದೆ ಸ್ವಲ್ಪ ಹೊಂದಿಸಿದರೆ ಹೀಗೆ ನಮಗನ್ನಿಸ್ಬೋದು ಇವನನ್ನು ಬೆಳೆಸಿದ ಅಧಿರಥನೆಂಬುವನು ಮುದುಕ ಅವನು ಸೂತ ಒಂದು ಕಾಲದಲ್ಲಿ ಧೃತರಾಷ್ಟ್ರನಿಗೆ ಅಥವಾ ಅವನ ಪೂರ್ವಜರಿಗೆ ಕುರುವಂಶದಲ್ಲಿ ಸಾರಥಿಯಾಗಿದ್ದವನು ಆದ್ದರಿಂದಲೇ ಅವನಲ್ಲಿ ಜೋಪಾನ ಮಾಡುವುದಕ್ಕೆ ಕರ್ಣನನ್ನು ಕುಂತಿದೇವಿ ತನ್ನ ಮಗುವಾಗಿದ್ದಾಗ ಗಂಗೆಯಲ್ಲಿ ತೇಲಿ ಬಿಟ್ಟಂತೆ ಮಾಡಿ ನೇರವಾಗಿ ಮಗು ಕೊಡೋಕೆ ಬರೋದಿಲ್ಲ ಅಂತ ಹೇಳಿ ಗಂಗೆಯಲ್ಲಿ ಬಿಟ್ಟು ಹಾಗೆ ಮಾಡಿ ಆ ಕಡೆಯಲ್ಲಿ ಬಂದು ಮಗು ಎತ್ಕೊಂಡು ಹೋಗೋ ಇದು ಒಂದು ರಹಸ್ಯವಿತ್ತು ಪ್ರಾಯಶಃ ಈ ಉದ್ಯೋಗ ಪರ್ವದ ಕಥೆ ನಡೆಯುವ ಹೊತ್ತಿಗೆ ಅಧಿರಥ ಇರಲಿಲ್ಲ ಅಂತ ಕಾಣುತ್ತೆ ಪ್ರಾಣ ಹೋಗುವುದಕ್ಕೆ ಮುಂಚೆ ಗುಟ್ಟನ್ನು ಹೇಳಬೇಕಲ್ಲ ಅಂತ ಕರ್ಣನನ್ನು ಕರೆದು ನೀನು ನನ್ನ ಮಗನಲ್ಲ ಕುಂತಿ ಮಗ ಅಂತ ಹೇಳಿದ್ದ ಅಂತ ಕಾಣುತ್ತೆ ಭೀಷ್ಮರಿಗೂ ಗೊತ್ತಿತ್ತು ಈ ಗುಟ್ಟು ನಾರದರು ಹೇಳಿದರು ಅಂತ ಅವರೇ ಮುಂದೆ ಹೇಳ್ತಾರೆ ಒಂದು ಗುಟ್ಟು ಸಾರ್ವಕಾಲಿಕವಾಗಿ ಗುಟ್ಟಾಗಿ ಉಳಿಯುವುದು ಶಕ್ಯವಿಲ್ಲ ಸೂರ್ಯಚಂದ್ರರು ತನಕ ಲೋಕಪಾಲಕರು ತನಕ ಈ ಗುಟ್ಟುಗಳೆಲ್ಲ ಬಯಲಾಗ್ತವೆ ಒಂದಲ್ಲ ಒಂದು ದಿವಸ ಆದ್ದರಿಂದ ಸರ್ವಂಚೈವಾಭಿಜಾನಾಮಿ ಪಾಂಡವಪುತ್ರೋಸ್ಮಿ ಧರ್ಮತಃ ಕರ್ಣನಿಗೆ ಶಾಖ ಆಗಲಿಲ್ಲ ನಾನು ಪಾಂಡುಪುತ್ರ ಅಂತ ಗೊತ್ತಿದೆ ಆದರೆ ನಾನು ಬಹಳ ದೂರ ಈ ಕಡೆ ಬಂದುಬಿಟ್ಟಿದ್ದೆ ದುರ್ಯೋಧನ ನನ್ನನ್ನು ನಂಬಿಕೊಂಡಿದ್ದಾನೆ ಆ ಪಾಂಡವರು ನನ್ನ ಸ್ವಂತ ಸೋದರರು ರಕ್ತವನ್ನು ಹಂಚಿಕೊಂಡವರು ನನಗೆ ಗೊತ್ತಿದೆ ಆದರೆ ನಾನೇನು ಮಾಡುವುದಕ್ಕೆ ಬರೋದಿಲ್ಲ ಅಂತ ಹೇಳಿ ಇನ್ನೊಂದಷ್ಟು ಆಶ್ಚರ್ಯದ ಸಮಾಚಾರಗಳನ್ನು ಹೇಳ್ತಾನೆ ನಿಮಗೆ ಕನ್ನಡ ಕವಿಗಳ ಕರ್ಣಭಕ್ತಿಗೆ ವಿರೋಧವಾದ ಕೆಲವು ಮಾತುಗಳು ಇಲ್ಲಿ ಬರ್ತವೆ ಏನು ಬರ್ತವೆ ಅಂತ ಕೇಳಿದರೆ ದುರ್ಯೋಧನಂದು ಉತ್ತರಾಭಾದ್ರ ನಕ್ಷತ್ರ ರಾಶಿ ಆ ರಾಶಿಗೆ ಗ್ರಹಗಳು ತುಂಬ ಕ್ರೂರವಾಗಿವೆ ಆದ್ದರಿಂದ ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಅವನು ಹೋಗಿಬಿಡ್ತಾನೆ ದುರ್ಯೋಧನ ಉಳಿಯೋದಿಲ್ಲ ಪ್ರಾಜಾಪತ್ಯಂ ಹಿ ನಕ್ಷತ್ರಂ ಗ್ರಹಸ್ತೀಕ್ಷ್ಣೋ ಮಹಾದ್ಯುತಿ ಶನೈಶ್ಚರ ಪೀಡಯತಿ ಪೀಡಯನ್ ಪ್ರಾಣಿನೋಧಿಕಂ ಕೃತ್ವಾ ಅಂಗಾರಕೋ ವಕ್ರಂ ಜ್ಯೇಷ್ಠಾಯಾಂ ಮಧುಸೂದನ ವಕ್ರಿ ಅಂಗಾರಕ ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ ಅಂದರೆ ಗ್ರಹಗತಿ ಶನಿ ಶನಿಕಾಟ ಇದೆ ದುರ್ಯೋಧನಿಗೆ ಅಂಗಾರಕ ಸರಿಯಾಗಿಲ್ಲ ಚಿತ್ರ ನಕ್ಷತ್ರದಲ್ಲಿ ಚಂದ್ರನಿಗೆ ಕೇತು ಕಾಟವಿದೆ ಗ್ರಹಣ ಬರ್ತಾ ಇದೆ ಸೂರ್ಯನನ್ನು ರಾಹು ಪೀಡಿಸ್ತಾ ಇದ್ದಾನೆ ಸೂರ್ಯಗ್ರಹಣ ಬರ್ತಾ ಇದೆ ಮಹಾಭಾರತ ಯುದ್ಧಕ್ಕೆ ಹದಿನೈದು ದಿವಸ ಮುಂಚೆ ಒಂದು ವಿಚಿತ್ರ ನಡೆಯಿತು ಹದಿನೈದು ದಿವಸ ಇರಬೇಕಾದ ಪಕ್ಷಾತಿಥಿಗಳಲ್ಲಿ ಎರಡು ತಿಥಿಲೋಪವಾಗಿ ಹದಿಮೂರೇ ದಿವಸದ ನಂತರದಲ್ಲಿ ಈ ಕಡೆಯಲ್ಲಿ ಚಂದ್ರಗ್ರಹಣ ಆ ಕಡೆಯಲ್ಲಿ ಸೂರ್ಯಗ್ರಹಣ ಇದು ಎಷ್ಟೋ ಸಾವಿರ ವರ್ಷಗಳಿಗೆ ಒಮ್ಮೆ ಬರುತ್ತದೆ ಅದು ಬಂದರೆ ಲೋಕವನ್ನಾಳುವರಿಗೆ ವಿಪತ್ತು ಅಂತ ಹೇಳ್ತಾರೆ ಆದ್ದರಿಂದ ಕೃಷ್ಣ ನನ್ನ ಮಾತನ್ನು ಕೇಳು ದುರ್ಯೋಧನ ಉಳಿಯುವುದಿಲ್ಲ ಅಷ್ಟೇ ಅಲ್ಲ ಪಾಂಡವರಿಗೆ ಜಯವಾಗತ್ತೆ ನೀನಿದ್ದೀಯ ಅವರ ಕಡೆಯಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ ಧರ್ಮರಾಜನಿಗೆ ಆದರೆ ಈ ಶರೀರವೆಂಬ ಪಿಂಡ ಕೌರವನ ಉಪ್ಪನ್ನು ತಿಂದು ಬೆಳೆದ್ರಿಂದ ಅವನ ಕಡೆಯೇ ಬೀಳಬೇಕಾದ ನ್ಯಾಯವಾಗಿದೆ ಅಯ್ಯೋ ನನ್ನ ಬೆಳೆಸಿದ ತಾಯಿ ರಾಧೆ ಎಂಬುವಳು ನನ್ನನ್ನು ಎಷ್ಟು ಪ್ರೀತಿಯಿಂದ ಸಲಹಿದಳು ಸೂತ ಕುಲದಿಂದಲೇ ಹೆಣ್ಣನ್ನು ತಂದು ಮದುವೆ ಮಾಡಿಸಿದರು ಸೂತ ಮಕ್ಕಳು ಉಂಟಾದರು ಅವರಿಗೆ ಸೂತ್ರ ಜಾತಿಯಿಂದ ಹೆಣ್ಣನ್ನು ತಂದೆವು ನಾನು ಇಲ್ಲೆಲ್ಲ ಹೀಗೆ ಬೆಸ್ಕೊಂಡಿರುವಾಗ ಕೊನೆ ಗಳಿಗೆಯಲ್ಲಿ ಕುಂತಿ ಮಗ ಅಂತ ಆ ಕಡೆ ಜಿಗಿದರೆ ಲೋಕ ನನ್ನನ್ನು ಸಮಯ ಸಾಧಕ ಅಂತ ಹೇಳಿಬಿಡುತ್ತೆ ಆದ್ದರಿಂದ ನಾನು ಇದನ್ನು ಬಿಡಿಸಿಕೊಳ್ಳಲಾರೆ ಪಶ್ಚಿಮದ ಸಾಹಿತ್ಯ ಮೀಮಾಂಸಾ ದೃಷ್ಟಿಯಲ್ಲಿ ಇದಕ್ಕೆ ಟ್ರ್ಯಾಜಿಡಿ ಅಂತ ಹೇಳ್ತೇವೆ ತಾನು ಮಾಡಿಕೊಂಡ ತಪ್ಪಿನಿಂದಲೋ ದೇವತೆಗಳು ಮಾಡಿದ್ದ ತಪ್ಪಿನಿಂದಲೋ ಒಬ್ಬ ಒಂದು ಅಪರಾಧದ ಬಲೆಯಲ್ಲಿ ಸಿಕ್ಕಾಕೊಂಡ್ರೆ ಅದನ್ನು ನಾವು ಆಮೇಲೆ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ ಆದ್ದರಿಂದ ಈ ಕರ್ಣನ ಸ್ಥಿತಿಗೆ ನಾವು ಒಂದು ದೃಷ್ಟಿಯಲ್ಲಿ ಅಯ್ಯೋ ಅಂತ ಹೇಳಬೇಕು ಅವನಿಗೆ ಗೊತ್ತಿದೆ ವಿಷಯ ಮರ್ಮಾಶಿ ಪ್ರಯೋಜನವಿಲ್ಲ ಇನ್ನೂ ಒಂದು ಮಾತನ್ನು ಹೇಳ್ತಾನೆ ನೋಡು ನೀನು ಬಲಾತ್ಕಾರ ಮಾಡಿ ನನ್ನನ್ನು ಕುಂತಿ ಪುತ್ರ ಅಂತ ಪ್ರಕಟ ಮಾಡಿ ರಾಜ್ಯವನ್ನೇ ನನಗಿದ್ದರು ಎಲ್ಲರ ಸಮಕ್ಷದಲ್ಲಿ ದುರ್ಯೋಧನನಿಗೆ ಧಾರೆ ಎಳೆದು ಬಿಡ್ತೇನೆ ನೀ ಮಾಡಿದ್ದ ಅರ್ಥ ಎಲ್ಲ ವ್ಯರ್ಥ ವ್ಯರ್ಥವಾಗುವಂತೆ ಮಾಡಿಬಿಡ್ತೇನೆ ಆದ್ದರಿಂದ ನಾನು ಕೊನೆಗಳಿಗೆಯಲ್ಲಿ ಯುದ್ಧದಲ್ಲಿ ಸಾಯೋದೇ ಖಂಡಿತ ಎಂಬುದಾಗಿ ತನ್ನ ಅಭಿಪ್ರಾಯವನ್ನು ಕರ್ಣ ಹೇಳಿಬಿಟ್ಟೆ ಯದಾದ್ರಕ್ಷಸಿ ಮಾಂ ಕೃಷ್ಣ ನಿಹತಂ ಸವ್ಯಸಾಚಿನ ಅರ್ಜುನರ ಬಾಣಕ್ಕೆ ನಾನು ತುತ್ತಾಗಿ ಸಾಯುವುದು ಖಂಡಿತ ಆವಾಗ ಯಾಗ ಮುಗಿಯಿತೆಯ ಹೊರತು ದುರ್ಯೋಧನನ ತೊಡೆಗಳನ್ನು ಭೀಮ ಮುರಿಯುವುದು ಖಂಡಿತ ಆವಾಗ ಯಾಗ ತದಾ ಸಮಾಪ್ಸತೆ ಯಜ್ಞೋ ಧಾರ್ತರಾಷ್ಟ್ರಸ್ಯ ಮಾಧವ ಯಜ್ಞಕ್ಕೆ ದೀಕ್ಷಿತ ಯಾರು ಧೃತರಾಷ್ಟ್ರನೇ ದೀಕ್ಷಿತ ಮಕ್ಕಳೇ ಆಹುತಿ ಅದರಿಂದ ಯಜ್ಞ ಈಗ ಸದ್ಯದಲ್ಲಿ ನೀನು ಏನು ಪ್ರಯತ್ನ ಮಾಡಿದರೂ ನಿಲ್ಲುವಂತೆ ಕಾಣುವುದಿಲ್ಲ ಎಂಬುದಾಗಿ ಕಣ್ಣೀರು ಹಾಕ್ತಾ ಹೇಳಿಬಿಟ್ಟ ಇದು ಹೃದಯ ಸ್ಪರ್ಶಿ ಭಾಗ ಕರ್ಣನಿಗೆ ವೇದವ್ಯಾಸರು ಅನ್ಯಾಯವನ್ನು ಮಾಡಿಲ್ಲ ಇದ್ದದ್ದನ್ನು ಇದ್ದ ಚಿತ್ರ ಮಾಡಿದ್ದಾರೆ ಆದರೆ ಕೃಷ್ಣ ಬಿಡಲಿಲ್ಲ ಕೃಷ್ಣೇನ ಕರ್ಣಂ ಪ್ರತಿ ಪಾಂಡವ ವಿಜಯೋ ಅವಶ್ಯಂ ಭಾವೀತಿ ಸ್ವಮತಸ್ಯ ಪ್ರತಿಪಾದನಂ ನೋಡೋ ಪಾಂಡವರು ಖಂಡಿತ ಜಯವನ್ನು ಹೊಂದುತ್ತಾರೆ ಈ ಸಾಯೋ ಪಕ್ಷವನ್ನು ಯಾತಕಯ್ಯ ನಂಬ್ತೀಯ ನೀನು ಇದರೇನು ತಪ್ಪಿಲ್ಲ ಇದುವರೆಗೂ ನಿಂಗೆ ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ಕುಂತಿಪುತ್ರ ಅಂತ ಹೇಳಿ ಲೋಕದಲ್ಲಿ ಅಂತ ಏನು ಹೇಳಿದ್ರು ಅವನು ಒಪ್ಪಿಕೊಳ್ಳಲಿಲ್ಲ ಆಗ ಒಂದು ಮಾತನ್ನು ಹೇಳಿದ ಇದು ಜ್ಯೋತಿಷಿಕ ಮಾಹಿತಿ ಮಹಾಭಾರತದ ಕಾಲವನ್ನು ನಿರ್ಣಯ ಮಾಡುವುದಕ್ಕೆ ಸೌಮ್ಯೋಯಂ ವರ್ತತೆ ಮಾಸ ಆಗ ನಡೀತಾ ಇದ್ದದ್ದು ಕಾರ್ತೀಕ ಮಾಸ ಯವಸ ಇಂಧನ ಎಲ್ಲಿ ನೋಡಿದರೂ ಫಸಲುಗಳು ಚೆನ್ನಾಗಿ ಬರ್ತಾ ಇವೆ ಸರ್ವೌಷಧ ಫಲವ ಫಲವಾನ್ನಲ್ಪಮಕ್ಷಿಕ ನಿಷ್ಪಂಕೋ ರಸವತ್ತೋಯ ಕೆರೆ ಕೊಳ ಮೊದಲಾದವುಗಳಲ್ಲಿ ಎಲ್ಲಿಯೂ ಕೆಸರಿಲ್ಲ ಸಪ್ತಮ ಚಾಪಿ ದಿವಸ ದಿವಸಾತ್ ಅಮಾವಾಸ್ಯ ಭವಿಷ್ಯತಿ ಇನ್ನು ಏಳನೇ ದಿವಸಕ್ಕೆ ಅಮಾವಾಸ್ಯ ಬರುತ್ತೆ ಜದ್ವೋ ಮನುಷ್ಯಿತಂ ತದ್ವೈ ಸರ್ವಂ ಸಂಪಾದಯಾಮ್ಯಹಂ ರಾಜರಿಗೆ ಏನೇನು ಹಿತವಾಗಬೇಕು ಅದೆಲ್ಲವನ್ನು ನಾನು ಸಂಪಾದನೆ ಮಾಡ್ತೇನೆ ಪಾಂಡವರಿಗೆ ಸಂಪಾದನೆ ಮಾಡಿಕೊಡ್ತೇನೆ ಇನ್ನು ಏಳು ದಿವಸ ಇದೆ ಯೋಚನೆ ಮಾಡುವಿಂದ ಗಾಂಡೀವಸ್ಯ ಚ ನಿರ್ಘೋಷಂ ವಿಸ್ಫೂರ್ಜಿತ ಇವ ಅಶನೇಹೇ ಯಾವಾಗ ಗಾಂಡೀವ ಧನಸ್ಸಿಗೆ ಹಗ್ಗವನ್ನು ಕಟ್ಟಿ ಅರ್ಜುನ ಎಳೀತಾನೆಯೋ ಆಗ ನ ತದ ಭವಿತ ತ್ರೇತ ನ ಕೃತಂ ದ್ವಾಪರಂ ನ ಚ ಆಗ ಅದು ತ್ರೇತೆಯಲ್ಲ ಅದು ದ್ವಾಪರವಲ್ಲ ಅದು ಕೃತಯುಗವಲ್ಲ ಯಾಕೆ ಕೃತ್ಯವಾಗಿದ್ದರೆ ಮೋಕ್ಷ ಆಗಬೇಕು ತ್ರೇತ ಆಗಿದ್ದರೆ ಧರ್ಮದಲ್ಲಿರಬೇಕು ದ್ವಾಪರವಾಗಿದ್ದರೆ ಅರ್ಥಕಾಮವಾದರೂ ಆಗಬೇಕು ಈಗ ಬರುವ ಯುದ್ಧದಿಂದ ಜನರಿಗೆ ಮೋಕ್ಷವೂ ಸಿಕ್ಕೋದಿಲ್ಲ ಧರ್ಮವೂ ನಷ್ಟವಾಗುತ್ತೆ ಅರ್ಥವೂ ಪ್ರಾಪ್ತಿಯಾಗೋದಿಲ್ಲ ಸರ್ವಕ್ಷಯ ಉಂಟಾಗುತ್ತೆ ಅಂತ ಕೃಷ್ಣ ಇನ್ನಷ್ಟು ನೀತಿಯನ್ನು ಹೇಳಿದ ಕೇಳಲಿಲ್ಲ ಅವನ ಕಾರಣ ಸರಿ ಹೋಗು ನಿನ್ನಿಷ್ಟ ಅಂಥೇಳಿ ಅವನ ಆ ಕಡೆ ಕಳಿಸಿ ಕೃಷ್ಣ ನೇರವಾಗಿ ಉಪಪ್ಲವಿದ ಪಾಂಡವರ ಶಿಬಿರಕ್ಕೆ ಬರ್ತಾ ಇದ್ದಾನೆ ಆ ಕಡೆಯಲ್ಲಿ ಇನ್ನೊಂದು ಆಶ್ಚರ್ಯವಾಯಿತು ಕೃಷ್ಣ ಹೋಗಿ ಕರ್ಣನಲ್ಲಿ ರಹಸ್ಯವನ್ನೆಲ್ಲ ಹೇಳಿ ಪಾಂಡವರ ಪಕ್ಷವನ್ನು ವಹಿಸುವಂತೆ ಹೇಳಿದ ಸಮಾಚಾರವನ್ನು ಕುಂತಿ ತಿಳ್ಕೊಂಡೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಅವಳಿಗೆ ಕುಂತಿ ವಿಷಯದಲ್ಲಿ ಇಲ್ಲಿ ಕೆಲವು ಮಾತುಗಳನ್ನು ಆಡಬೇಕು ಯಾವಾಗ ಕನ್ಯಾವಸ್ಥೆಯಲ್ಲಿ ಗರ್ಭವನ್ನು ಧರಿಸಿ ಸೂರ್ಯನಿಂದ ಮಗುವನ್ನು ಹಡೆದು ಗಂಗೆಯಲ್ಲಿ ಬಿಟ್ಟು ಬಿಟ್ಟಳೋ ಅಲ್ಲಿಂದ ಆಚೆಗೆ ಕರ್ಣನ ಮುಖವನ್ನು ನೋಡಿದ್ದು ಯಾವತ್ತು ಕಂತಿ ಕುಂತಿ ಅಂದರೆ ಅವನು ರಂಗಭೂಮಿಯಲ್ಲಿ ಬಂದು ಕೌ ಕೌರವ ಪಾಂಡವರು ದ್ರೋಣರಿಂದ ಕಲಿತ ವಿದ್ಯೆಗಳನ್ನೆಲ್ಲ ಪ್ರದರ್ಶನ ಮಾಡುವ ಅದೇ ಸಂದರ್ಭದಲ್ಲಿ ಕರ್ಣನೂ ಬಂದು ನಾನೂ ಕೈ ಚಳಕ ತೋರಿಸ್ತೇನೆ ಎಂದಾಗ ಕುಂತಿಗೆ ಎದೆಯಲ್ಲಿ ಹಾಲು ಉಕ್ಕಿ ಬರುತ್ತದೆ ಅಂತ ಬರೆದಿದ್ದಾರೆ ಆವಾಗೇನು ಹದಿನೈದು ಹದಿನಾರು ವರ್ಷ ಆಗಿತ್ತೋ ಇನ್ನು ಸ್ವಲ್ಪ ಹೆಚ್ಚು ಇಪ್ಪತ್ತು ವರ್ಷ ಆಗಿತ್ತೋ ಲೆಕ್ಕಾಚಾರ ಮಾಡಿ ನೋಡಿಕೊಳ್ಳಬಹುದು ಎದೆಯಲ್ಲಿ ಹಾಲು ಉಕ್ಕಿದ ಮಾತ್ರದಿಂದ ಇವನೇ ನನ್ನ ಮಗ ಇರಬೇಕು ಅಂತ ತಿಳ್ಕೊಳ್ತಾಳೆ ಸಭೆಯಿಂದ ಎದ್ದು ಹೋಗ್ತಾಳೆ ಅಲ್ಲಿಂದ ಆಚೆಗೆ ಕಾರಣನ ಮುಖವನ್ನೇ ನೋಡಲಿಲ್ಲ ಹಾಗಿದ್ರೆ ಕುಂತಿ ತಪ್ಪು ಮಾಡಲಿಲ್ಲವೇ ಕುಂತಿ ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು ತಪ್ಪಿರಬಹುದು ಕನ್ಯಾವಸ್ಥೆಯಲ್ಲಿ ಚಾಪಲ್ಯದಿಂದ ದುರ್ವಾಸರು ಕೊಟ್ಟ ಮಂತ್ರ ಫಲಪ್ರದವೋ ಅಲ್ಲವೂ ನೋಡಬೇಕು ಅಂತ ಮಂತ್ರವನ್ನು ಹೇಳಿದಳು ಅದಕ್ಕೆ ಜುವನೈಲ್ ಡೆಲೆಂಕ್ವೆನ್ಸಿ ಅಂತಾರೆ ಇಂಗ್ಲೀಷ್ನಲ್ಲಿ ಬಾಲಾಪರಾಧ ಅದು ಕ್ಷಮ್ಯವಾದದ್ದು ಅವಳೇನು ತಿಳ್ಕೊಂಡಿದ್ದು ಸೂರ್ಯ ಬರ್ತಾನೆ ಒಂದು ಗೊಂಬೆ ಕೊಟ್ಟು ಹೋಗ್ತಾನೆ ಆಟ ಆಡ್ಬೋದು ಆ ಸೂರ್ಯ ಒಂದು ಗರ್ಭವನ್ನೇ ಇಟ್ಟು ಹೋದ ಬಲಾತ್ಕಾರ ಮಾಡಿದ ಅವಳನ್ನು ಹಾಗೆಯೇ ನನಗೆ ಬೇಡ ಮಗು ಅಂತ ಎಷ್ಟು ಹೇಳಿದರೂ ಕೂಡ ಇಲ್ಲ ಇಲ್ಲ ಅಭಿಚಾರಕ ಮಂತ್ರ ಹೇಳಿದ್ದೀಯೇ ಅಂತ ಹೇಳಿ ಬಲಾತ್ಕಾರವಾಗಿ ಅವಳನ್ನು ಗರ್ಭಿಣಿಯನ್ನಾಗಿ ಮಾಡಿ ಹೋದ ಇದು ಸೂರ್ಯನ ತಪ್ಪು ಇದು ಕುಂತಿ ತಪ್ಪು ವಿಚಾರಣೆ ಮಾಡಬೇಕು ಲೋಕಕ್ಕೆ ಬೆಳಕು ಕೊಡ್ತಕ್ಕಂಥ ದಿವಾಕರ ಬೇಡ ಅಂತ ಹೇಳಿದ ಒಬ್ಬ ಕನ್ಯೆಯನ್ನು ಕೆಡಿಸಿದರೆ ಅದು ಕೆಡಿಸಿ ಎನ್ನುವ ಶಬ್ದವನ್ನು ಹೇಳ್ಬೋದೇ ತುಂಬ ಜಿಜ್ಞಾಸ್ಯವಾದದ್ದು ನಮ್ಮ ಕರ್ನಾಟಕದಲ್ಲಿ ವಿಚಾರಪರರು ಈ ಕಡೆಗೆಲ್ಲ ದೃಷ್ಟಿ ಹಾಯಿಸುವುದೇ ಇಲ್ಲ ಬರೀ ಕುಂತಿ ತಪ್ಪು ಮಾಡಿದ್ದು ಕುಂತಿ ತಪ್ಪು ಮಾಡಿ ಇಷ್ಟು ಹೇಳ್ತಾರೆ ಕುಂತಿ ಮಾಡಿದ್ದು ಶಾಪಲ್ಯ ಸೂರ್ಯ ಗರ್ಭವನ್ನಿಟ್ಟ ಮುಂದೆ ಕುಂತಿ ಭೋಜರು ನೋಡಿದ್ರು ಅಯ್ಯೋ ಈ ಮಗು ಹೀಗಾದರೆ ಇವಳನ್ನ ಯಾರು ಮದುವೆ ಮಾಡಿಕೊಳ್ತಾರೆ ಅಂತ ಉಪಾಯದಿಂದ ಅದನ್ನು ಪರಿಹರಿಸಿದರು ಇದರಲ್ಲಿ ಕುಂತಿ ಅಪರಾಧವೇನು ನಾನೇ ಮಗುವಿನ ತಾಯಿ ಅಂತ ಹೇಳಿದರೆ ಅವಳನ್ನು ಪರಿತ್ಯಾಗ ಮಾಡಬೇಕಾಗಿತ್ತು ಕುಂತಿ ಉಭಯ ಭ್ರಷ್ಟಾಗ್ತಾ ಇದ್ಲು ಒಂದು ವಂಶದ ಮರ್ಯಾದೆಗೋಸ್ಕರವಾಗಿ ಇದನ್ನು ಗುಟ್ಟನ್ನಾಗಿ ಇಟ್ಟರು ಗುಟ್ಟನ್ನಾಗಿಟ್ಟ ಮೇಲೆ ಆ ಮಗು ಎಲ್ಲಿ ಹೋಯಿತೋ ಬೆಳೆಯಿತೋ ಕೇಳಿದ್ದೇ ಹೊರತು ಅವನನ್ನು ಕಂಡು ನಾನೇ ನಿನ್ನ ತಾಯಿ ಅಂತ ನೇರವಾಗಿ ಒಪ್ಪಿಕೊಳ್ಳುವ ಪ್ರಾಮಾಣಿಕ ಸಂದರ್ಭ ಕುಂತಿಗೆ ಬರಲೇ ಇಲ್ಲ ಮಹತ್ವಾಕಾಂಕ್ಷಿಯಾದವನು ವೇದಾಧ್ಯಯನ ಇದ್ದು ಪುರಾಣಗಳನ್ನು ಓದಿಕೊಂಡು ರಾಮಾಯಣದ ಸುಮಂತ್ರನಂತೆ ವ್ಯಾಸಶಿಷ್ಯ ಸೂತ ಪೌರಾಣಿಕರಂತೆ ಇರಬಹುದಾದ ಭಾಗ್ಯವನ್ನಲ್ಲದೆ ಯುದ್ಧವಿದ್ಯೆಯೇ ಬೇಕು ಅಂತ ಪರಶುರಾಮರಲ್ಲಿ ಹೋಗಿ ಸುಳ್ಳನ್ನು ಹೇಳಿ ಕ್ಷತ್ರಿಯ ಅಂತ ಹೇಳಿ ವಿದ್ಯೆಯನ್ನು ಕಲಿತುಕೊಂಡು ಬಂದು ದುರ್ಯೋಧನನ ತೆಕ್ಕೆಗೆ ಬಿದ್ದು ದುಷ್ಟರ ಸಂಘದಲ್ಲೇ ಬೆಳೀತಾ ಬೆಳೀತಾ ಪಾಂಡವ ದ್ವೇಷವನ್ನು ವಿನಾಕಾರಣ ಮಾಡ್ತಾ ಬಂದ ಈ ಕರ್ಣನನ್ನು ಯಾಕೆ ಪ್ರೇಮ ಮಾಡ್ತೀರಿ ತಾಯಿಯಿಂದ ಪರಿತ್ಯಕ್ತರಾದ ಮಕ್ಕಳೆಲ್ಲ ಹೀಗೆ ಆಗ್ತಾರಿಯೇ ಹೌದು ಚಿಕ್ಕ ಹುಟ್ಟಿದ ದಿವಸವೇ ಇದೇ ಕರ್ಣನಂತೆಯೇ ಶ್ರೀಕೃಷ್ಣನನ್ನು ದೇವಿಕಿ ಪರಿತ್ಯಾಗ ಮಾಡಿದಳಲ್ಲ ಕೃಷ್ಣನಿಗೆ ಆತಕ್ಕೆ ದುಷ್ಟು ಬುದ್ಧಿ ಬರಲಿಲ್ಲ ಅವನ ದೇವರು ಅಂತ ಹೇಳ್ತೀರಿ ಹಾಗಿದ್ರೆ ಅವನು ಸೂರ್ಯಪುತ್ರ ಆಗಿತ್ತಲ್ಲ ಇವನು ಯಾಕೆ ಒಳ್ಳೆ ಬುದ್ಧಿ ಬರಲಿಲ್ಲ ಕಂಪೇರ್ ಮಾಡಿ ನೋಡಿ ಕೃಷ್ಣನು ಕರ್ಣನು ಎರಡೂ ಕ ಶಬ್ದದಿಂದ ಆರಂಭವಾಗುವ ಶಬ್ದಗಳೇ ಕೃಷ್ಣ ಧರ್ಮವನ್ನು ಬಿಡಲಿಲ್ಲ ಕರ್ಣ ಒಮ್ಮೆಯೂ ಧರ್ಮವನ್ನು ಮಾಡಲಿಲ್ಲ ಪಾಂಡವ ವಿನಾಕಾರಣ ಮಾಡ್ತಾ ಮಾಡ್ತಾ ಮಾಡ್ತಾ ಕೆಸರಲ್ಲಿ ಸಿಕ್ಕಾಕೊಂಡವನು ಕೊನೆಯ ತನಕ ಬಿಡಿಸ್ಕೊಳ್ಳೋಕ್ಕಾಗಲೇ ಇಲ್ಲ ಆದ್ದರಿಂದ ಕರ್ಣನ ದುರಂತಕ್ಕೆ ವ್ಯಾಸರು ಕೊಡುವ ಚಿತ್ರದಂತೆ ಕರ್ಣನೇ ಕಾರಣವೇ ಹೊರತು ಕುಂತು ಇದೆಲ್ಲೋ ಸ್ವಲ್ಪ ಕಾರಣ ದೇವಿಕಿ ಪರಿತ್ಯಾಗ ಮಾಡಿದ್ದಲ್ಲ ಕೃಷ್ಣನನ್ನು ಹೌದು ಕೃಷ್ಣನೇ ಹೇಳಿದ ನಾನು ಇಲ್ಲಿದ್ದರೆ ನಿನಗೆ ತೊಂದರೆ ಆಗೋ ಪಕ್ಷದಲ್ಲಿ ಆ ಕಡೆ ಗೋಕುಲದ ಆ ಯಶೋದೆಯ ಮನೆಯಲ್ಲಿ ನಾನು ಬಿಟ್ಬಿಡು ಅಂತ ಹೇಳಿದ ತಾಯಿ ತಂದೆ ಬಂಧು ಬಳಗಗಳನ್ನೆಲ್ಲ ತೊರೆದು ಕೃಷ್ಣ ಲೋಕವನ್ನೆಲ್ಲ ಸುತ್ತಾಡಿ ದುಷ್ಟರನ್ನೆಲ್ಲ ನಿಗ್ರಹ ಮಾಡಿ ಧರ್ಮ ಸ್ಥಾಪನೆ ಮಾಡಿದ ಅಂಥ ಒಂದು ಕೆಲಸಕ್ಕಾಗಿಯೇ ಕರ್ಣನೂ ಹುಟ್ಟಿ ಬಂದದ್ದು ಭಗವಂತನ ಸಹಾಯಕ್ಕಾಗಿಯೇ ಮೂವತ್ತ್ಮೂರು ದೇವತೆಗಳು ಇಳಿದು ಬಂದರು ಆದರೆ ಇದು ಗ್ರಹಣ ಹಿಡಿದ ಸೂರ್ಯ ಅಷ್ಟೋದಯವಾದ ಸೂರ್ಯ ಈಗಾಗ ಅವನಿಂದ ಭಾಳ ಬೆಳಕು ಲೋಕಕ್ಕೆ ಬರಲೇ ಇಲ್ಲ ಈಗ ನೋಡ್ತಾಳೆ ಕುಂತಿ ನಾಳೆ ಯುದ್ಧ ಬಂದುಬಿಡ್ತು ಸಂಧಾನ ಯಾವಾಗ ಮುರಿಯಿತೋ ನಾನೊಂದು ಸಲ ಹೋಗಿ ಕರ್ಣನನ್ನು ನೋಡಿ ನೀನು ನನ್ನ ಮಗ ಅಂತ ಹೇಳಿ ನೋಡ್ತೇನೆ ನಂದಂತೂ ತಪ್ಪು ಪರಿಹಾರವಾಗಲಿ ಅವನು ಒಪ್ಕೊಳ್ತಾನೋ ಬಿಡ್ತಾನೋ ನೋಡೋಣ ಅಂತ ಮರು ದಿವಸ ಇದು ಕೃಷ್ಣನ ಪ್ರೇರಣೆ ಕುತಂತ್ರ ಅಂತ ಅದಕ್ಕೆ ಅವಕಾಶವಿಲ್ಲ ಅದನ್ನು ಹೇಳ್ತಾ ಇದ್ದೇನೆ ನಾನು ನೀನು ಹೋಗಿ ನೋಡು ಅಂತ ಚಿವುಟಿ ಬಿಟ್ಟು ಕುಂತಿಯನ್ನು ಕೃಷ್ಣ ಹೋದ ಅನ್ನೋದು ಅಬದ್ಧ ಅದು ಹಾಗಿಲ್ಲ ಕುಂತಿ ಬಂದಿದ್ದಾಳೆ ಗಂಗಾ ನದಿ ಮಧ್ಯಾಹ್ನದ ಕಾಲ ಕರ್ಣ ಮಾಧ್ಯಾಹ್ನಿಕ ಮಾಡ್ತಾ ಇದ್ದಾನೆ ಮಧ್ಯಾಹ್ನ ಸಂಧ್ಯಾ ವಂದನೆ ಹಿಂದೆ ತಿರುಗಿ ನೋಡಿದ್ರೆ ತಾಯಿ ಮುದುಕಿ ಬಿಸಿಲು ಜೋರಾಗಿದೆ ಮರಳು ಕಾದು ಬಿಟ್ಟಿದೆ ತನ್ನ ಉತ್ತರದಿಂದ ತಾಯಿ ತಲೆಗೆ ಬೀಸಣಿಗೆ ಅಂತ ಬೀಸಿ ಛತ್ರಿ ಹಿಡಿದಾಗ ಮಾಡಿ ಅಭಿವಾದನ ಮಾಡ್ತಾನೆ ರಾಧೇಯ ಅಂತ ಕುಂತಿಗೆ ಕಟ್ಟೆ ಒಡೆದು ಬರ್ತದೆ ನೀ ರಾಧೇಯನಲ್ವೋ ನನ್ನ ಮಗ ಕಾಣು ಅಂತ ಹೇಳಲಾಗಿ ಹೌದಮ್ಮ ನಾನು ನಿನ್ನ ಮಗ ನನಗೂ ಗೊತ್ತಿದೆ ನನಗೂ ಗೊತ್ತಿದೆ ರಾಧೇಯೋಹಂ ಮಧಿರತಿ ಮೊದಲು ಅಭಿವಾದನ ಮಾಡಿದ ಕೌಂತೇಯಸ್ತ್ವಂ ನ ರಾಧೇಯ ನೀ ಕುಂತಿ ಮಗ ರಾಧೇಯನಲ್ಲ ಅಂತ ಕುಂತಿ ಹೇಳಿದ ಮೇಲೆ ಜಾನಾಮ್ಯಹಂ ನನಗೆ ಗೊತ್ತಿದೆ ಅಂತಾನೆ ತಿರುಗಿ ಅವನು ಏನು ಬಂದೆ ಎಷ್ಟು ದಿವಸ ಬರಲಿಲ್ಲ ಅಂತ ಕೇಳಿದ ಮೇಲೆ ಏನೋ ತಪ್ಪಾಗಿ ಹೋಯ್ತಪ್ಪ ನಿನ್ನನ್ನು ಹಡೆದು ಬಿಟ್ಟೆ ಬಾಲ್ಯ ಚಾಪಲ್ಯದಿಂದ ನೀನು ದೂರ ದೂರ ಹೋಗಿಬಿಟ್ಟೆ ಈಗಲಾದರೂ ನಾನು ನಿನ್ನ ಮಗ ಅಂತ ಒಪ್ಪಿಕೊಳ್ಳಬೇಕು ಅಂತ ಬಂದಿದ್ದೇನೆ ಮಗು ನನ್ನ ಮಾತನ್ನು ಕೇಳು ನೀನು ಪಾಂಡವ ಜ್ಯೇಷ್ಠ ಪಾಂಡವರ ಕಡೆ ಇರಬೇಕು ಅಂತ ಕೇಳಿದಾಗಿ ಆ ಹೊತ್ತಿಗೆ ಮಧ್ಯಾಹ್ನದ ನೆತ್ತಿಯ ಮೇಲಿದ್ದ ಸೂರ್ಯನು ಮಂಡಲದಿಂದ ತಲೆಯನ್ನು ಹೊರಗೆ ಹಾಕಿ ಹೇಳ್ತಾನೆ ಮಗು ಕರ್ಣ ನಿನ್ನ ತಾಯಿ ಹೇಳುವುದು ನಿಜ ನೀನು ಪಾಂಡವರ ಕಡೆ ನಿಂತುಕೋ ಎಂಬುದಾಗಿ ಸೂರ್ಯ ಹೇಳಿದ ಅಂತ ಮೂಲದಲ್ಲಿ ಬರೆದಿದ್ದಾರೆ ಕುಮಾರ ವ್ಯಾಸ ತಲೆ ಕೆಳಗಾಗ ಮಾಡಿ ಸೂರ್ಯ ಬೆಂಬದಿಂದ ಹೊರಗೆ ಬಂದು ನೀನು ಮರಳಾಗಬೇಡ ನಿನ್ನ ತಾಯಿ ಮಾತು ಕೇಳಬೇಡ ಕೆಟ್ಟು ಹೋಗ್ತೀಯ ಅಂತ ಇಲ್ಲಿ ಮೂಲದಲ್ಲಿರುವ ವಾಕ್ಯಕ್ಕೆ ವಿರುದ್ಧವಾಗಿ ಒಂದು ಬರೆದು ಸೇರಿಸಿದ್ದಾನೆ ಏನು ಪ್ರೇರಣೆ ನಮಗೆ ಗೊತ್ತಿಲ್ಲ ಅದಾದ ಮೇಲೆ ತತ್ಕೃತೇ ಕಿನ್ನು ಪಾಪೀಯ ನಿನಗಿಂತ ಒಬ್ಬ ಪಾಪಿ ಲೋಕದಲ್ಲುಂಟೆ ಅಂತ ತಾಯಿಯನ್ನು ಹೀನಾಮಾನವಾಗಿ ಬೈತಾನೆ ನೀನು ಮನುಷ್ಯಳಲ್ಲ ನೀನು ಪಾಪಿ ನೀನು ರಾಕ್ಷಸಿ ಯಾವಳೇ ತಾಯಿ ಹುಟ್ಟಿದ ಮಗುವನ್ನು ಈ ರೀತಿ ತ್ಯಾಗ ಮಾಡುವುದಿಲ್ಲ ನನಗೆ ಲೋಕದಲ್ಲಿ ಸಿಕ್ಕಬೇಕಾಗಿದ್ದ ಕೀರ್ತಿ ಕುಲ ಶ್ರೇಯಸ್ಸು ಎಲ್ಲವನ್ನು ಹಾಳು ಮಾಡಿ ಇವತ್ತು ಬಂದು ನನ್ನನ್ನು ಆ ಕಡೆ ಬಾ ಅಂತ ಕೇಳ್ತಾ ಇದ್ದೀಯ ನೀನು ನಾಚಿಕೆ ಆಗೋದಿಲ್ವೇ ಅಂತ ಹೇಳಿ ಆದರೂ ಬಂದಿದ್ದೀಯ ಎಷ್ಟಾದರೂ ತಾಯಿ ಒಂದು ಕೆಲಸ ಮಾಡ್ತೇನೆ ನಿಮಗೆ ಐವರು ಮಕ್ಕಳು ಕೊನೆ ತನಕ ಉಳಿತಾರೆ ಇಲ್ಲ ಅರ್ಜುನ ಉಳಿಬೇಕು ಇಲ್ಲ ನಾ ಉಳಿಬೇಕು ಹೋಗು ಎಂಬುದಾಗಿ ಇದೊಂದು ವರ ಕೊಟ್ಟಿದ್ದೇನು ಹೋಗು ಅಂತ ಹೇಳಿ ಕಳಿಸಿಬಿಡ್ತಾನೆ ಆದರೆ ಕುಮಾರವ್ಯಾಸ ಕುಂತಿಯನ್ನು ಮಹಾಮಾರಿಯಂತೆ ಚಿತ್ರಣ ಮಾಡಿ ತೊಟ್ಟ ಬಾಣವನ್ನು ತೊಳೆದೇರು ಇಟ್ಟ ಗುರಿಯನ್ನು ತಪ್ಪದೇರು ಅಂತ ಇನ್ನೆರಡು ವರ ಕೇಳಿದಳು ಅಂತ ಚಿತ್ರ ಮಾಡಿ ಕುಂತಿ ಕರ್ಣನನ್ನು ಕೊಲ್ಲುವುದಕ್ಕೆ ಬಂದಳು ಮಾರಿ ಅನ್ನೋ ರೀತಿಯಲ್ಲಿ ಮಾಡಿರುವ ಸುತರಾಮ್ ಮೂಲ ಗ್ರಂಥಕ್ಕೆ ವಿರುದ್ಧವಾಗಿದೆ ಹೀಗೆ ಸಂಧಾನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋದ ಮೇಲೆ ಉಪಪ್ಲವ್ಯ ನಗರಕ್ಕೆ ಬಂದು ಸೇರಿದ ಕೃಷ್ಣ ಅಲ್ಲಿ ಈ ಸಮಾಚಾರವನ್ನೆಲ್ಲ ಪಾಂಡವರಿಗೆ ತಿಳಿಸ್ತಾ ಇದ್ದಾನೆ